ಶುದ್ಧ ಮಾನವನೇ ಬರಲೆಂದು ಶಾಶ್ವತದಿ ಹರಸಿದೆವು ಬಾಲಕರು ಬಂದು ಈಶ ನಿಮಗತ್ಯಧಿಕ ಸುಖವ ಕೊಡಲೆಂದು ಲೇಸಾಗಿ ಹರಸಿದೆವು ಬಾಲಕರು ಬಂದು ಧನ ಕನಕ ವಸ್ತು ವಾಹನವಾಗಲೆಂದು ಕನಕದೊಂದಿಗೆ ಕನಕದೊಂದಿಗೆ ಚೌರಿ ಮಗಗಲೆಂದು ದಿನ ದಿನಕ್ಕೆ ರಾಜ ಮಲ್ಮನೆ ಹೆಚ್ಚನಂದು ಅನುದಿನವೂ ಹರಸಿದೆವು ಬಾಲಕರು ಬಂದು ಛತ್ರ ಸಾಮರತೆ ಜೀರಿ ಮಗಾಗಲೆಂದು ಅರ್ತಿ ಮಾಲಕೊಮಿ ನಿಮಗೊಲಿಯ ಜಂದು ಪುತ್ರ ಪೌತ್ರರು ನಿಮಗೆ ಹೆಚ್ಚುತ್ತಿರಲೆಂದು ಅತ್ತಿಯಂ ಹರಿಸಿದೆವು ಬಾಲಕರು ಬಂದು ಮಳೆ ಬಂದು ಬೆಳೆ ಬೆಳೆದು ಧರತಣಿಯಲೆಂದು ತಿಳಿಗೊಳಗಾಳು ಕೀತರುಗಳು ಕರೆಯಲೆಂದು ತಿಳಿಗೊಳಗಾಳು ಕೀತುರುಗಳು ಕರೆಯಲೆಂದು ಮುಖಿಯರು ಸುಪುತ್ರ ಪಡೆಯಲೆಂದು ಇಳೆಯೊಳಗೆ ಹರಡಿದೆವು ಬಾಲಕರು ಬಂದು ಆಯುರಾರೋಗ್ಯಗಳು ನಿಮಗಾಗಲೆಂದು ಕೈಗೆತ್ತು ಸಂಪತ್ತು ಹೆಚ್ಚುತ್ತಿರಲೆಂದು ಆಯುತದಿ ಆಯತದಿ ಜಗದೊಡೆಯ ನೊಲವಾಗಲೆಂದು ಆಯತದಿ ಜಗದೊಡೆಯ ನೊಲವಾಗಲೆಂದು ಪ್ರಿಯದೇ ಹರಸಿದೆವು ಬಾಲಕರು ಬಂದು ಪ್ರಿಯದಿ ಹರಸಿದೆವು ಬಾಲಕರು ಬಂದು